ಕೊದ್ದು ಪರರಿಗೆ ಕೊಟ್ಟು ನಾ ಕೆಟ್ಟೆ ಎನಬೇಡ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು ನಾ ಕೆಟ್ಟೆ ಎನಬೇಡ ಕೊಟ್ಟು ನಾ ಕೆಟ್ಟೆ ಎನಬೇಡ ಅದು ಮುಂದೆ ಕಟ್ಟಿದ ಬುದ್ಧಿ ಸರ್ವಜ್ಞ ಗಾನ ವಿದ್ಯೆಯಲೇಸು ಮಾನವ ತಿಸತಿಲೇಸು ಸ್ವಾನುಭಾವಿಗಳ ಕೆಳಲೇತು ಸ್ವಾನುಭಾವಿಗಳ ಕೆಳಲೇತು ಎಲ್ಲಕ್ಕೂ ದಾನಿಯೇ ಲೇತು ಸರ್ವಜ್ಞ ದಾನದ ಫಲದಿಂದ ಭೂನಾಥನಾಗುವ ಭಾನುಮಂಡಲವನ್ನೊಡೆದೇರಿ ಭಾನುಮಂಡಲವನ್ನೊಡೆದೇರಿ ಸ್ವರ್ಗಕ್ಕೆ ತಾನೊಡೆಯನೂ ಸರ್ವಜ್ಞ ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು ತನ್ನಂತ ಪರರ ತನ್ನಂತೆ ಪರರ ಬಗೆದಡೆ ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಕೆಡಕು ಬಂದೀತೆಂದು ಅಡವಿಗೋಡಲು ಬೇಡ ಬಿಡದೋದಿ ಭಂಗ ಪಡಬೇಡ ಬಿಡದೋದಿ ಭಂಗ ಪಡಬೇಡ ವಿಧಿ ಕಾಣ ನಡುವಿಗಳುಂಟೇ ಸರ್ವಜ್ಞ ಬಿಡಿದೋದಿ ಭಂಗ ಪಡಬೇಡ ವಿಧಿ ಕಾಣ ನಡವಿಗಳುಂಟೆ ಸರ್ವಜ್ಞ ಕಾಣದಡವಿಗಳುಂಟೆ ಸರ್ವಜ್ಞ ವಿಧಿ ಕಾಣದಡವಿಗಳುಂಟೆ ಸರ್ವಜ್ಞ ಆರು ಬೆಟ್ಟವನೊಬ್ಬ ಹಾರುವೆನೆಂದರೆ ಧೀರ ನೀನವುದು ಎನ್ನಬೇಕು ಧೀರ ನೀನವುದು ಎನ್ನಬೇಕು ನೋಡ್ ಹೋರಾಟ ಸಲ್ಲ ಸರ್ವಜ್ಞ ಸಾಲವನು ಕೊಂಬಾಗ ಹಾರೋಗರುಂಡಂತೆ ಸಾಲಿಗನು ಬಂದು ಎಳೆವಾಗ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಆಡದೆ ಮಾಡುವವ ರೋಡಿಯೊಳಗುತ್ತಮನು ಆಡಿ ಮಾಡುವವ ಮಧ್ಯಮ ಆಡಿ ಮಾಡುವವ ಮಧ್ಯಮ ಅಧಮತಾನಾಡ ಮಾಡದವ ಆಡಿ ಮಾಡದವ ಸರ್ವಜ್ಞ ನಡೆವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವರೆ ಕಿಚ್ಚು ಎರಡಿಲ್ಲ ಸುಡುವರೇಕಿಚ್ಚು ಎರಡಿಲ್ಲ ಲೋಗರು ಒಡಗೂಡರೇಕೆ ಸರ್ವಜ್ಞ ಒಡಗೂಡರೇಕೆ ಸರ್ವಜ್ಞ പുതിയ നൂടിയലോ വേട ಬೇಡ ಕೋಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಕಲ್ಲ ನಾಗರ ಕಂಡರೆ ಹಾಲನು ಎರೆ ಎಂಬರು ದಿಟದ ನಾಗರ ಕಂಡರೆ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದರೆ ನಡೆ ಎಂಬರು ಪುಣ್ಣದ ಲಿಂಗಕ್ಕೆ ಬೋಧವ ಹಿಡಿ ಎಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲ ತಗಿದ ಮಿಟ್ಟಿಯಂತ ಪರಯ್ಯ ಕಲ್ಲ ತಾಗಿದ ಮಿಟ್ಟಿಯಂತ ಪರಯ್ಯ ನುಡಿದರೆ ಮೋತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಕೀರ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಆಗುವುದೌದು ಎನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೋಡಲ ಸಂಗವ ദൈവനൻ തൊലിവനയ്യ നുടിയോളകാകി നടയദീദര കോടല സംഗമ ദൈവനൻ തൊലിവനയ്യ